ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ತಾನು ಮುಂದೆ ಮುಂದಕ್ಕೆ ಹೋಗ್ತಾ ಇರುವಾಗ ಸನ್ನಾದಯನ್ನೇ ಶಕ್ರ ದಿವಂ ಭೂಮಿಂಚ ಸರ್ವಶಃ ಭೂಮಿ ಆಕಾಶ ಶಬ್ದ ಮಾಡ್ತಾ ಇಂದ್ರನ ರಥ ಒಂದು ಬಂತು ಅಲ್ಲಿ ಸಾಕು ಭೂಮಿ ಮೇಲೆ ನಡೆದದ್ದು ಸ್ವರ್ಗಕ್ಕೆ ಬರುವಂತೆ ರಥವನ್ನು ಹತ್ತು ಅಂತ ಹೇಳಲಾಗಿ ಧರ್ಮರಾಜ ಹೇಳಿದ ನಾನು ನನ್ನ ತಮ್ಮಂದ್ರೆ ಅಲ್ಲಿ ಹೋದ್ರೆ ಅದೇ ಲೋಕಕ್ಕೆ ಹೋಗ್ತೇನೆ ನಿಂದ್ರ ಲೋಕ ನನಗೆ ಬೇಡ ಅಂತ ಇಲ್ಲಪ್ಪ ಕರ್ಮದ ಗತಿ ಬೇರೆ ಅವರು ಹೋಗೋ ಲೋಕ ಬೇರೆ ನೀನು ಹೋಗೋ ಲೋಕ ಬೇರೆ ದಯವಿಟ್ಟು ಹೊತ್ತು ಅಂತ ಹೇಳುವಾಗಿ ಯುಧಿಷ್ಠಿರ ನೋಡಿದ ಅವನ ಹಿಂದೆ ಅವನಿಗೆ ಗೊತ್ತಿಲ್ಲದಂತೆ ಐವರು ಪಾಂಡವರು ಹೊರಟಾಗಲಿಂದ ಒಂದು ನಾಯಿ ಹಿಂದೆ ಬರ್ತಾಯಿತ್ತು ಅಯಂ ಶ್ವಭೂತ ಭವ್ಯೇಶ ಭಕ್ತೋ ಮಾಂ ನಿತ್ಯಮೇವ ಆ ಜಾಗಕ್ಕೆ ಹೋದವ್ರು ಹೇಳ್ತಾರೆ ಧರ್ಮರಾಜ ಎಲ್ಲಿಂದ ಸ್ವರ್ಗಕ್ಕೆ ಏರಿದನು ಇವತ್ತಿಗೂ ಅಲ್ಲಿ ನಾಯಿಗಳಿವೆ ಅಂತ ಕಪ್ಪು ಬಣ್ಣದ ನಾಯಿಗಳು ಆ ನಾಯಿ ಜಾತಿ ನಾಯಿಗಳು ಭಾಳ ಆಶ್ಚರ್ಯವಾಗುತ್ತೆ ಅಷ್ಟು ಚಳಿಯಲ್ಲಿ ಬದ್ರಿನಾಥಕ್ಕಿಂತ ಮೇಲ್ಪಟ್ಟ ಜಾಗದಲ್ಲಿ ನಾಯಿಗಳು ಏನು ತಿಂತವೆ ಹೇಗೆ ವಾಸ ಮಾಡ್ತೇವೆ ನಮಗೆ ಗೊತ್ತಿಲ್ಲ ಈ ನಾಯಿ ಬರಬೇಕು ನನ್ನ ಜೊತೆಗೆ ಎಂದ ಇಂದ್ರ ಹೇಳಿದ ಎಲ್ಲರೂ ಉಂಟೇನೆಯ ಸ್ವರ್ಗಕ್ಕೆ ಹೋಗೋ ನಾಯಿ ಕರ್ಕೊಂಡು ಹೋಗೋದೆ ಅಮರ್ತ್ಯತ್ವಂ ಮತ್ಸಮತ್ವಂಚ ರಾಜನ್ನೇ ಶ್ರೀಯಂ ಕೃಷ್ಣಾಂ ಮಹತೀಂಚೈವ ಸಿದ್ಧಿಂ ಅಮರ್ತ್ಯನಾಗಿ ನನ್ನ ಸಮನಾಗಿ ಸ್ವರ್ಗಲೋಕಕ್ಕೆ ಸಿದ್ಧಿಯನ್ನು ಪಡ್ಕೊಂಡು ಬರುವ ನೀನು ತ್ಯಜಶ್ವ ನಮ್ಮನ್ನ ತ್ರಿಶಂ ಸಮಸ್ತಿ ಇದರಲ್ಲಿ ಏನು ತಪ್ಪಿಲ್ಲ ಕರುಣೆ ಶೂನ್ಯವಾಗೋದಿಲ್ಲ ಈ ನಾಯಿ ಮೇಲೆ ಮಮತೆ ಬಿಟ್ಬಿಡು ತಮ್ಮಂದ್ರನೇ ಬಿಟ್ಟು ಅವನಿಗೆ ಈ ನಾಯಿ ಮೇಲೆ ಯಾಕೋ ಇಷ್ಟು ಮಮತೆ ಅದಕ್ಕೆ ಯುಧಿಷ್ಠ ಹೇಳಿದ ಅನಾರ್ಯ ಮಾರ್ಯೇಣ ಸಹಸ್ರನೇತ್ರ ಅಶಕ್ಯಂ ದುಷ್ಕರಮೇತದಾರ್ಯ ನೀನು ಸಂಸ್ಕಾರವುಳ್ಳವನು ಅನಾರ್ಯರಂತ ನಾನೇನೂ ಮಾಡಲಾರೆ ಇದು ಯಾವುದೋ ಈ ನಾಯಿ ಎಲ್ಲಿ ಹುಟ್ಟುತ್ತೋ ಎಲ್ಲಿ ಬೆಳೀತೋ ನಂಗೆ ಗೊತ್ತಿಲ್ಲ ನನ್ನ ಹಿಂದೆ ಬಂದುಬಿಟ್ಟಿದೆ ನನ್ನನ್ನು ನಂಬಿಕೊಂಡಿದೆ ತಮ್ಮಂದರು ಬಿದ್ದರೂ ನಾಯಿ ನನ್ನನ್ನು ಕೈ ಬಿಟ್ಟಿಲ್ಲ ನನ್ನನ್ನು ನಂಬಿದ ನಾಯಿನ ನಾನು ಎಂದಿಗೂ ಬಿಡುವುದಿಲ್ಲ ಆ ನಾಯಿಯು ಸ್ವರ್ಗಕ್ಕೆ ಬರುವುದಾದರೆ ಮಾತ್ರ ನಾನು ಬರ್ತೇನೆ ಇಲ್ಲದೇ ಇದ್ರೆ ನಾಯಿ ಗತಿ ನನಗಾಗಲಿ ಎಂಬುದಾಗಿ ಇಷ್ಟು ಪಟ್ಟು ಹಿಡಿದಾಗ ನಾಯಿ ರೂಪದಲ್ಲಿ ಯಮದೇವ ಪ್ರತ್ಯಕ್ಷವಾಗಿ ಮಗು ನಿನ್ನ ಧರ್ಮಕ್ಕೆ ಮೆಚ್ಚಿದ್ದೇನಪ್ಪ ಎಂಬುದಾಗಿ ಹೇಳಿ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ ಆಮೇಲೆ ಯುಧಿಷ್ಠ ಒಂದು ಮಾತನಾಡ್ತಾನೆ ವಿದ್ಯತೆ ಸಂಧಿರಥಾಪಿ ವಿಗ್ರಹ ಮೃತೈ ಇತಿ ಲೋಕೇಶು ನಿಷ್ಠಾ ನತೇ ಮಯ ಜೀವಯಿತು ಹಿ ಶಕ್ಯ ತತಃ ತ್ಯಾಗಸ್ತೇಷು ಕೃತೋ ನ ಜೀವತಾಂ ಯಮದೇವ ಕೇಳ್ತಾನೆ ಇದನ್ನು ಕೇಳ್ತಾರೆ ಅಲ್ಲಯ್ಯ ಆ ಸ್ವತ್ತವ್ರನ್ನ ಬದುಕಿಸ್ಕೊಡು ಅಂತ ಕೇಳೋದು ಬಿಟ್ಟೆ ಈ ಹಾಡು ಏನು ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾ ಇದ್ದೀಯೇ ಬುದ್ಧಿ ಇದೆಯೇ ನಿನಗೆ ತಮ್ಮಂದರು ಬಂದರೆ ಬರ್ತೇನೆ ಅಂತ ಹೇಳ್ಬೋದಾಗಿತ್ತು ಅದು ಕೇಳಲಿಲ್ಲ ಸ್ವತ್ತವ್ರನ್ನ ಬದುಕಿಸು ಅಂತ ಕೇಳಲಿಲ್ಲ ಈ ನಾಯಿ ಬರಲಿ ಅಂತ ಕೇಳ್ತೀಯಲ್ಲ ಅದಕ್ಕೆ ಉತ್ತರ ಹೇಳ್ತಾನೆ ಧರ್ಮರಾಜ ನ ವಿದ್ಯತೆ ಸಂಧಿ ಅಥಾಪಿ ವಿಗ್ರಹ ಮೃತೈ ಮರ್ತ್ಯೈ ಇತಿ ಲೋಕೇಶ್ವನಿಷ್ಠ ಮೃತೈಹಿ ಸತ್ತವರಿಗೂ ಸಾಯದೇ ಇರುವವರಿಗೂ ಯುದ್ಧವೂ ಇಲ್ಲ ಸಂಧಿಯೂ ಇಲ್ಲ ಮೃತ್ಯುವನ್ನು ತಪ್ಪಿಸೋಕ್ಕಾಗೋದಿಲ್ಲ ಏ ಅವ್ರು ಸತ್ತು ಹೋದ್ರಲ್ಲ ಯಮುನ್ ಚೊಚ್ಚಲ್ಲಿ ಜಗಳ ಮಾಡಿ ಸತ್ತು ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕಾಗೋದಿಲ್ಲ ಅಲ್ಲಿ ಸಂಧಿ ಇಲ್ಲ ಅಲ್ಲಿ ವಿಗ್ರಹವಿಲ್ಲ ಮೃತ್ಯುವಿನ ಕೂಡ ರಾಜಿ ಇಲ್ಲ ಮೃತ್ಯುವಿನ ಕೂಡ ಜಗಳವಿಲ್ಲ ಆದ್ದರಿಂದ ಅವರು ಹೋದದ್ದು ನ್ಯಾಯವಾಗಿದೆ ಅದಕ್ಕೆ ನಾನು ವ್ಯಥಪಡುವ ಕಾರಣವಿಲ್ಲ ನತೆ ಮಯ ಜೀವೈತು ಹಿ ಧರ್ಮಕ್ಕೆ ವಿರುದ್ಧ ಸತ್ತವರನ್ನು ಬದುಕಿಸುವುದು ಆದ್ದರಿಂದ ತ್ಯಾಗ ತೇಷು ಕೃತೋನ ಜೀವತಾಂ ಅದಕ್ಕಾಗಿ ಬದುಕಲಿನ್ನ ಕೇಳಲಿಲ್ಲ ಆದರೆ ಇಲ್ಲಿ ಭೀತಿ ಪ್ರಧಾನಂ ಶರಣಾಗತಸ್ಯ ಸ್ತ್ರೀಯಾವಧೋ ಬ್ರಾಹ್ಮಣ ಸ್ವಾಪಹಾರ ಮಿತ್ರದ್ರೋಹ ತಾನಿ ಚತ್ವರಿಶಕ ಶಕ ಭಕ್ತತ್ಯಾಗಶ್ಚೈವ ಸಮೋಮತೋಮೇ ಲೋಕದಲ್ಲಿ ನಾಲ್ಕು ಮಹಾಪಾಪಗಳುಂಟು ಪಾತಕ ಅಂತಾರೆ ಯಾವುದು ಭೀತಿ ಪ್ರಧಾನಂ ಇನ್ನೊಬ್ಬರಿಗೆ ಭಯ ಉಂಟು ಮಾಡುವುದು ಭಯೋತ್ಪಾದನೆ ಮಾಡುವುದು ಮೊದಲನೇ ಪಾಪ ಶರಣಾಗತ ಅದು ಶರಣಾಗತಿ ಮಾಡಿದವನಿಗೆ ಕೈ ಬಿಟ್ಟು ಬಿಟ್ಟುಬಿಡುವುದು ಸ್ತ್ರೀಯಾವಧಃ ಸ್ತ್ರೀಯರನ್ನು ಕೊಲ್ಲುವುದು ಬ್ರಾಹ್ಮಣ ಸ್ವಾಪಹಾರ ಬ್ರಹ್ಮವಿತ್ತು ಬ್ರಹ್ಮ ತೇಜಸ್ಸುಳ್ಳವನು ಪರಮಾತ್ಮ ನಂಬಿದವನು ಅವನ ಆಸ್ತಿಯನ್ನು ಕಸಿದುಕೊಳ್ಳುವುದು ಮಿತ್ರದ್ರೋಹ ನಂಬಿಕೆ ಇರುವ ಸ್ನೇಹಿತರಲ್ಲಿ ದ್ರೋಹವನ್ನು ಮಾಡುವುದು ಇದು ನಾಲ್ಕು ಮಹಾಪಾಪ ಅಂತ ಹೇಳ್ತಾರೆ ಅದರ ಜೊತೆಗೆ ನಾನು ಇನ್ನೊಂದು ಸೇರಿಸ್ತೇನೆ ತ್ಯಾಗ ನಂಬಿಕೊಂಡು ಬಂದವ್ರನ್ನ ಕೈ ಬಿಡುವುದು ಐದನೇ ಪಾತಕ ಆದ್ದರಿಂದ ಈ ನಾಯಿ ನನ್ನನ್ನು ಆಶ್ರಯಿಸಿದೆ ನಾನೇನು ಕರೀಲಿಲ್ಲ ತಾನೇ ಬಂದಿದೆ ಅದನ್ನು ನಾನು ಬಿಡುವುದಿಲ್ಲ ಅಂತ ಹೇಳಿದಾಗಿ ತದ್ಧರ್ಮರಾಜಸ್ಯ ವಶೋ ನಿಶಮ್ಯ ಧರ್ಮಸ್ವರೂಪಿ ಭಗವಾನುವಾಚ ಆ ನಾಯಿಯೇ ಯಮಧರ್ಮ ಅದು ತನ್ನ ನಿಜರೂಪದಲ್ಲಿ ಬಂದು ಮಗು ಎರಡನೇ ಪರೀಕ್ಷೆ ಮಾಡ್ತಿದ್ದೇನಪ್ಪ ಅವತ್ತು ಹಿಂದೆ ಯಕ್ಷ ರೂಪದಲ್ಲಿ ಬಂದು ಯಕ್ಷ ಪ್ರಶ್ನೆ ಕೇಳಿದ್ನಲ್ಲ ಅವತ್ತು ಮೆಚ್ಚಿದ್ದೇನೆ ಬದುಕಿರುವಾಗಲೂ ಪ್ರಾಣ ಹೋಗ್ತಾ ಇರುವಾಗಲೂ ಒಂದೇ ರೀತಿ ಧರ್ಮವನ್ನು ನಂಬಿದ್ದೀಯೇ ಅಭಿಜಾತೋಶಿ ರಾಜೇಂದ್ರ ಪಿತರು ವೃತ್ತೇನ ಮೇಧಯಾ ನನಗೆ ಸರಿಯಾದ ಮಗ ನೀನು ಅನುಕ್ರೋಶೇನ ಚ ನೀನ ಸರ್ವಭೂತೇಶು ಭಾರತ ಎಲ್ಲ ಪ್ರಾಣಿಗಳು ಸಮವಕರಣೆ ತೋರಿಸ್ತಾ ಇದ್ದೀಯೇ ಪುರ ದ್ವೈತವನೇ ಚಾಸಿ ದ್ವೈತವನದಲ್ಲಿ ಇನ್ನು ಪರೀಕ್ಷೆ ಮಾಡಿದವನೇ ನಾನು ಆದ್ದರಿಂದ ನೀನು ನಿಸ್ಸಂಶಯವಾಗಿ ಇಂದ್ರನ ಜೊತೆಯಲ್ಲಿ ವೀರ ಸ್ವರ್ಗವನ್ನು ಹೋಗಿ ಸೇರು ತೈರ್ವಿನಾನೋತ್ಸಹೇ ವಸ್ತು ದೈತ್ಯ ನಿಬರ್ಹಣ ಆಗ ಮತ್ತೆ ಹೇಳ್ತಾನೆ ಧರ್ಮರಾಜ ನನ್ನ ಬಂಧುಗಳಿಲ್ಲದೆ ಕೌರವರಿಲ್ಲದೆ ನಾನು ಸ್ವರ್ಗಕ್ಕೂ ಬರಲಾರೆ ಎಂದ ಕೌರವರು ಬರಬೇಕು ಎಂಬುದಾಗಿ ಹಾಗಿದ್ದರೆ ಕೌರವನ್ನು ನೋಡಬೇಕಾ ಎಂಬುದಾಗಿ ಯಮಧರ್ಮರಾಜ ಒಂದು ಕ್ಷಣ ಮಾತ್ರದಲ್ಲಿ ಸ್ವರ್ಗದಂಥ ಒಂದು ಲೋಕವನ್ನು ಚಿತ್ರಿಸಿ ತೋರಿಸ್ತಾನೆ ಓಹೋ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಸ್ವರ್ಗದಲ್ಲಿದ್ದಾರೆ ಹಾಗಿದ್ರೆ ಇವ್ರ ಜೊತೆಯಲ್ಲಿ ಇರ್ತೀಯಾ ಅಂತ ಕೇಳಲಾಗಿ ಇಲ್ಲ ಇಲ್ಲ ನನ್ನ ತಮ್ಮಂದ್ರ ಜಾಗದಲ್ಲಿರ್ತೇನೆ ಅವರಿಲ್ಲದೆ ಸ್ವರ್ಗ ಬೇಡ ಅನ್ನಲಾಗಿ ಮಾಯಾ ನರಕವನ್ನು ಸೃಷ್ಟಿ ಮಾಡಿ ಇಲ್ಲಿದ್ದಾರೆ ನೋಡಿ ನಿನ್ನ ತಮ್ಮಂದ್ರು ಅಂತ ತೋರಿಸಲಾಗಿ ಅವ್ರು ಎಲ್ಲಿದ್ದಾರೆ ಆ ನರಕದಲ್ಲೇ ಇರ್ತೇನೆ ಎಂದಾಗ ಮತ್ತೆ ಎಂಬ ಧರ್ಮರಾಜ ಕಣ್ಣು ನೀರು ಹಾಕಿ ಪರವಾಗಿಲ್ಲ ಗೆದ್ದಿದ್ದೇನನ್ನ ಅಂತ ಹೇಳಿ ಸಾಕ್ಷಾತ್ ನರಕವನ್ನು ವೈತರಣಿ ಅಂತ ಒಂದು ಚೂರು ತೋರಿಸ್ತಾನೆ ಅಶ್ವತ್ಥಾಮ ಕುಂಜರ ಸುಳ್ಳು ಹೇಳಿದ್ದಕ್ಕೋಸ್ಕರವಾಗಿ ನರಕ ದರ್ಶನವನ್ನು ಮಾಡಿಸಿ ಸ್ವರ್ಗಕ್ಕೆ ಇಂದ್ರದೇವ ಧರ್ಮರಾಜನನ್ನು ಕರ್ಕೊಂಡು ಹೋಗ್ತಾನೆ ಎಂಬುದು ಮಹಾಭಾರತದ ಆದ್ಯಂತ ಕಥೆ ಸಶರೀರ ಸ್ವರ್ಗಕ್ಕೆ ಹೋದವು ಇವನೊಬ್ಬನೇ ತ್ರಿಶಂಕು ಹೋಗಬೇಕು ಅಂತ ಬಯಸಿದ ಆಗಲಿಲ್ಲ ಪುಣ್ಯವಂತರಿಗೆ ಮಾತ್ರ ಸಾಧ್ಯ ಅದು ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ದರ ಕೀರ್ತನೇನ ಶತ್ರು ವಿನಶ್ಯತಿ ಧನಂಜಯ ಕೀರ್ತನೇನ ಕಥೆ ಕಥೆಯತಾಂ ನ ಭವಂತಿ ರೋಗ ಧರ್ಮರಾಜನ ಕಥೆ ಕೇಳಿದಲ್ಲಿ ಧರ್ಮವೃದ್ಧಿ ಆಗುತ್ತೆ ತಪ್ಪುಗಳನ್ನು ಮಾಡಿರ್ಬೋದು ಅತಿರೇಕಗಳನ್ನು ಮಾಡಿರ್ಬೋದು ಧರ್ಮಬುದ್ಧಿ ಉಂಟಾಗಬೇಕಾದ್ರೆ ಧರ್ಮರಾಜನ ಕಥೆ ಕೇಳಬೇಕು ಹಾಗೆ ಧರ್ಮನನ್ನು ಕೇಳಿದರೆ ಶತ್ರು ವಿನಶ್ಯತಿ ಧನಂಜಯ ಕೀರ್ತನೇನ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ಭೀಮನನ್ನು ನೆನೆದ್ರೆ ಪಾಪಗಳು ಹೋಗ್ತವೆ ಅರ್ಜುನ್ ನೆನೆದ್ರೆ ಶತ್ರುಗಳು ವಿನಾಶವಾಗ್ತಾರೆ ಅಶ್ವಿನಿ ದೇವತೆಗಳ ಕೃಪೆ ಉಂಟಾಗುತ್ತೆ ಮಾದರಿ ಸುತರನ್ನು ನೆನೆಕೊಂಡ್ರೆ ಅಂದ್ರೆ ಆರೋಗ್ಯ ಉಂಟಾಗುತ್ತೆ ಅನ್ನುವ ಫಲಶ್ರುತಿ ಅನ್ವಯವಾಗಿದೆ ಇಂಥ ಶ್ರೀಮನ್ ಮಹಾಭಾರತ ಕಥೆಯನ್ನು ಅದು ಹುಟ್ಟಿದ್ದ ದೇಶದಲ್ಲಿ ಭಾರತ ದೇಶದಲ್ಲಿ ನಾವು ಮತ್ತೆ ನೆನೆಸಬೇಕು ಪ್ರತಿಯೊಬ್ಬರ ಮನೆಯಲ್ಲಿ ಮಹಾಭಾರತ ಶ್ರವಣವಾಗಬೇಕು ಮಹಾಭಾರತ ಗ್ರಂಥ ಇರಬೇಕು ಇಂಗ್ಲೀಷಲ್ಲಿರಲಿ ಕನ್ನಡದಲ್ಲಿ ಸಂಸ್ಕೃತದಲ್ಲಿರಲಿ ಒಂದೊಂದು ಪ್ರಸಂಗವನ್ನು ನಾವು ಭಕ್ತಿಯಿಂದನೇ ಸುಪಕ್ಷದಲ್ಲಿ ಯಹದಲ್ಲಿ ಕ್ಷೇಮ ಪರದಲ್ಲಿ ಶುಭ ಎಂಬುದಾಗಿ ಹೇಳಿ ಮುಕ್ತಾಯ ಮಾಡ್ತಾ ಇದ್ದೇವೆ